ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ನಾದರದಿ ಕೇಳುವುದು ಆದರದಿ ಕೇಳುವುದು ಪರಮಾತ್ಮ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವ ಜಡ ಅಥವಾ ಎಲ್ಲ ಜಗತ್ತಿಗಿಂತ ಅತ್ಯಂತ ಭಿನ್ನನಾಗಿರ್ತಕ್ಕಂಥವನು ಅನ್ನೋದನ್ನು ಕನ್ನಡಿಯ ದೃಷ್ಟಾಂತದಿಂದ ಇಲ್ಲಿ ತಿಳಿಸ್ತಾರೆ ಕನ್ನಡಿಯ ಕೈ ಪಿಡಿದು ನೋಡಲು ತನ್ನೆರವು ಸವ್ಯಾಪ ಸವ್ಯದಿ ಕಣ್ಣಿಗೊಪ್ಪುವ ತೆರದಿ ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವೇ ತೋರುತಿಪ್ಪುದು ಜನ್ಯವಾದುದರಿಂದ ಪ್ರತಿಬಿಂಬನ್ನಮಯ ಗಾನೆಂದರೆದು ಪೂಜಿಸಲು ಕೈಗೊಂಬ ಕನ್ನಡಿಯ ಕೈಪಿಡಿದು ನೋಡಲು ಸವ್ಯಾಪ ಸವ್ಯದಿ ಕನ್ನಡಿಯನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನು ನೋಡಿದಾಗ ಎಡ ಬಲಕ್ಕೆ ಬಲ ಎಡಕ್ಕೆ ಪಾರ್ಶ್ವಗಳು ವ್ಯತ್ಯಾಸವಾಗಿ ಕಾಣುತ್ತೆ ಅದು ಪ್ರತಿಬಿಂಬದ ಸ್ವಭಾವ ಆದ್ದರಿಂದ ಬಿಂಬ ಮತ್ತು ಪ್ರತಿಬಿಂಬಗಳು ಭಿನ್ನ ಭಿನ್ನ ಅಂದರೆ ಬೇರೆ ಬೇರೆ ಅಂತಲೇ ಹೇಳಬೇಕು ಬಿಂಬಕ್ಕಿಂತ ಬೇರೆಯೇ ಪ್ರತಿಬಿಂಬ ಅಂತ ಒಂದು ವಸ್ತು ಇಲ್ಲೇ ಇಲ್ಲ ಅಂತ ಅದ್ವೈತಿಗಳು ಹೇಳ್ತಾರೆ ಆ ರೀತಿ ಅಲ್ಲ ಬಿಂಬನೇ ಬೇರೆ ಪ್ರತಿಬಿಂಬನೇ ಬೇರೆ ಅನ್ನೋದೇ ಸತ್ಯ ವಿಷಯ ಅದೇ ರೀತಿಯಾಗಿ ಇರುವುದು ಅದ್ವೈತಿಗಳು ಬಿಂಬಕ್ಕಿಂತ ಬೇರೆಯಾಗಿರುವ ಪ್ರತಿಬಿಂಬ ಅನ್ನೋ ಇನ್ನೊಂದು ವಸ್ತು ಇಲ್ಲವೇ ಇಲ್ಲ ಅಂತ ಅವರು ವಾದ ರೂಪಂ ರೂಪಂ ಪ್ರತಿರೂಪೋ ಭೂಭೂವ ಅಂತ ಶ್ರುತಿ ಸ್ಮೃತಿಗಳು ಹೇಳ್ತಾ ಇದೆ ಜೀವ ಎಲ್ಲ ಕಾಲಕ್ಕೂ ಕೂಡ ಪರಮಾತ್ಮನ ಪ್ರತಿಬಿಂಬ ಅಸೃಜಾವಸ್ಥೆ ಸಂಸಾರಾವಸ್ಥೆ ಮೋಕ್ಷ ಎಲ್ಲ ಅವಸ್ಥೆಗಳಲ್ಲೂ ಕೂಡ ಬಿಂಬ ಪರಮಾತ್ಮನೇ ಜೀವ ಏನಿದ್ರು ಪ್ರತಿಬಿಂಬನೇ ಬಿಂಬಕ್ಕಿಂತ ಬೇರೆ ಅಲ್ಲ ಆದ್ದರಿಂದ ಜೀವ ಪರಮಾತ್ಮನಿಗಿಂತ ಬೇರೆ ಅಲ್ಲ ಅಲ್ಲ ಜೀವನೇ ಪರಮಾತ್ಮ ಈ ರೀತಿಯಾಗಿ ಅದ್ವೈತಿಗಳ ವಾದ ಅದೇ ದ್ವೈತದಲ್ಲಿ ಜೀವ ಸದಾಕಾಲ ಪರಮಾತ್ಮನಿಗೆ ಪ್ರತಿಬಿಂಬಸ್ಥಾನೀಯ ಅನ್ನೋದು ವಿಷಯ ಬಿಂಬಕ್ಕೂ ಪ್ರತಿಬಿಂಬಕ್ಕೂ ಭೇದ ಇರೋದ್ರಿಂದ ಜೀವ ಪರಮಾತ್ಮನಿಗಿಂತ ಭಿನ್ನನೇ ಆಗಿದ್ದಾನೆ ಅಕಸ್ಮಾತ್ ಬಿಂಬ ಪ್ರತಿಬಿಂಬ ಎರಡೂ ಒಂದೇ ಆಗಿದ್ದರೆ ಎಡ ಬಲ ವ್ಯತ್ಯಾಸ ಆಗಲಿಕ್ಕೆ ಶಕ್ಯನೇ ಇರಲಿಲ್ಲ ಈ ಸವ್ಯ ಅಪಸವ್ಯ ಅಂತ ಏನು ಹೇಳಿದ್ವಿ ಆ ಎಡದ್ದು ಬಲದ ಬಲ ಕಾಣೋದು ಬಲದಲ್ಲಿರೋದು ಎಡಗಡೆ ಕಾಣೋದು ಅಂತ ಕನ್ನಡಿಯನ್ನು ನೋಡಿಕೊಂಡಾಗ ಆ ಉಲ್ಟಾ ಏನು ಕಾಣತ್ತಲ್ಲ ಅಕಸ್ಮಾತ್ ಬಿಂಬ ಪ್ರತಿಬಿಂಬ ಒಂದೇ ಆಗಿದ್ದರೆ ಈ ರೀತಿಯಾಗಿ ಕಾಣೋದಕ್ಕೆ ಅವಕಾಶನೇ ಇರ್ತಿರಲಿಲ್ಲ ಅಂದಮೇಲೆ ಏನಾಯಿತು ಬಿಂಬನೇ ಬೇರೆ ಪ್ರತಿಬಿಂಬನೇ ಬೇರೆ ಆ ಪ್ರತಿಬಿಂಬ ಬಿಂಬನ ಅಧೀನ ಇಷ್ಟೆ ಆದ್ದರಿಂದ ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವೇ ತಿಪ್ಪೋದು ಅಂತ ಅನಿರುದ್ಧನಿಂದ ಜನ್ಯವಾಗಿರ್ತಕ್ಕಂಥದ್ದು ಈ ಪ್ರತಿಬಿಂಬ ಅದರಿಂದ ಜನ್ಯ ಬೇರೆ ಜನಕ ಬೇರೆ ಅನಿರುದ್ಧನಿಗೆ ಆದ್ದರಿಂದನೇ ಈ ಜಗವು ಭಿನ್ನ ಭಿನ್ನ ಅಂದರೆ ಪರಮಾತ್ಮನೇ ಬೇರೆ ಪರಮಾತ್ಮನಿಂದ ಸೃಷ್ಟಿಗೆ ಬಂದಿರತಕ್ಕಂಥ ಜೀವನೇ ಬೇರೆ ಜನಕ ಯಾರು ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಜನ್ಯ ಹುಟ್ಟಿದವನು ಯಾರು ಅಂತ ಅಥವಾ ಸೃಷ್ಟಿಗೆ ಬಂದವನು ಯಾರು ಅಂತ ಅಂದರೆ ಜೀವ ಆದ್ದರಿಂದ ಜನ್ಯ ಜನಕ ಆ ಎರಡೂ ಧರ್ಮಗಳು ಒಬ್ಬನಲ್ಲೇ ಇರೋದು ಒಂದು ಏಕಕಾಲದಲ್ಲಿ ಅಸಾಧ್ಯ ಭಗವದ್ಗೀತೆಯಲ್ಲಿ ಅದನ್ನೇ ಕೃಷ್ಣ ಹೇಳ್ತಾನೆ ಚೇತನ ವಿಲಕ್ಷಣ ಅಂತ ಸಕಲ ಪ್ರಪಂಚಕ್ಕಿಂತ ಜಡಚೇತನಾತ್ಮಕವಾಗಿರುವ ಪ್ರಪಂಚಕ್ಕಿಂತ ತಾನು ವಿಲಕ್ಷಣನಾಗಿದ್ದೀನಿ ಅಂತ ಹೇಳ್ತಾನೆ ತನ್ನಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರೂ ಕ್ಷರಪುರುಷರು ದೇಹನಾಶವನ್ನು ಹೊಂದತಕ್ಕಂಥವರು ನಿತ್ಯ ಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅಕ್ಷರ ಪುರುಷಳು ದೇಹನಾಶ ಇಲ್ಲದೇ ಇರೋಳು ಆದರೂ ಅಸ್ವಾತಂತ್ರ್ಯ ಅನ್ನೋ ದೋಷ ಇದೆ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಆದ್ದರಿಂದ ಅವನೇ ಸರ್ವೋತ್ತಮ ಅವನೇ ಪುರುಷೋತ್ತಮ ಅಂತ ದೇಹ ನಾಶ ಇರುವ ಕ್ಷರಪುರುಷರಿಗಿಂತಲೂ ದೇಹ ನಾಶ ಇಲ್ಲದೆ ಇರತಕ್ಕಂಥ ಅಕ್ಷರ ಪುರುಷಳು ಅಂತ ಕರೆಸ್ಕೊಂಡ್ರೆ ನಿತ್ಯ ಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಗಿಂತ ಉತ್ತಮನಾಗಿರ್ತಕ್ಕಂಥವನು ಪುರುಷೋತ್ತಮ ಅವನೇ ಪರಮಾತ್ಮ ಸರ್ವೋತ್ತಮ ಅಂತ ಇತ್ಯಾದಿ ಅವನೇ ಎಲ್ಲರಿಗೂ ಕೂಡ ಬಿಂಬರು ಸ್ಥಾನದಲ್ಲಿ ಇರ್ತಕ್ಕಂಥವನು ಬಿಂಬರೂಪಿ ಅಂತ ಈ ರೀತಿಯಾಗಿ ಜನ್ಯವಾದುದರಿಂದ ಭಿನ್ನ ಭಿನ್ನವೇ ತೋರುತ್ತೆಪ್ಪದು ಅಂತ ಪರಮಾತ್ಮನಿಂದ ಹುಟ್ಟಿರ್ತಕ್ಕಂಥವನು ಅಥವಾ ಸೃಷ್ಟಿಗೆ ಬಂದಿರೋನು ಜೀವ ಆದ್ದರಿಂದ ಬೇರೆನೇ ಆಗಬೇಕೆ ಹೊರತು ಒಂದೇ ಆಗಲಿಕ್ಕೆ ಸರ್ವತಾ ಸಾಧ್ಯ ಇಲ್ಲ ನಾವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಮೂಡುತ್ತೆ ಅದರಿಂದ ಏನಾಯಿತು ಪ್ರತಿಬಿಂಬ ಜನ್ಯ ಬಿಂಬ ಜನಕ ಈ ಜನ್ಯ ಜನಕ ಈ ಭಾವ ಏನಿದೆ ಒಂದಕ್ಕೊಂದು ವಿರುದ್ಧ ಅಂದರೆ ವಿಲಕ್ಷಣೆಯಿಂದ ಕೊಟ್ಟಿರುವಂತಹ ಧರ್ಮ ಆದ್ದರಿಂದ ಎರಡೂ ಕೂಡ ಪ್ರತ್ಯೇಕವಾಗಿಯೇ ತೋರುತ್ತೆ ಬೇರೆ ಬೇರೆಯಾಗಿ ತೋರುತ್ತೆ ಬಿಂಬನಾಗಿರ್ತಕ್ಕಂಥ ಪರಮಾತ್ಮ ಅನಾದಿ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವ ಜಡ ಶರೀರ ಸಹಿತನಾಗಿ ಹುಟ್ಟುತ್ತಾನೆ ಅವನು ಕೂಡ ಅನಾದಿ ಆದರೆ ಆ ಜಡ ಶರೀರ ಅನ್ನೋದೇನಿದೆಯಲ್ಲ ಸ್ಥೂಲ ಶರೀರ ಅದು ತ್ಯಾಗ ಅನ್ನೋದಿದೆ ಪರಮಾತ್ಮನಿಗೆ ಅಪ್ರಾಕೃತ ಶರೀರ ಜ್ಞಾನಾನಂದಮಯ ಶರೀರ ಈ ರೀತಿಯಾಗಿರ್ತಕ್ಕಂಥ ದೇಹ ನಾಶ ಅನ್ನೋದಿಲ್ಲ ಚತುರ್ವಿಧ ನಾಶರಹಿತನಾಗಿರೋನು ಪರಮಾತ್ಮ ಜೀವನಿಗೆ ನಾಶ ಅನ್ನೋದಿದೆ ದೇಹ ನಾಶ ಇದೆ ದುಃಖ ಪ್ರಾಪ್ತಿ ಇದೆ ಅಪೂರ್ಣತೆ ಇದೆ ಯಾವ ಅನಿತ್ಯತ್ವಂ ದೇಹ ಹಾನಿಹಿ ದುಃಖ ಪ್ರಾಪ್ತಿ ಅಪೂರ್ಣತ ನಾಶಶ್ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾನ್ ಈ ಚತುರ್ವಿಧ ರಹಿತನಾದವನು ಪರಮಾತ್ಮ ದೇಹ ನಾಶ ಇದೆ ಅದು ಅವನಿಗಿರ್ತಕ್ಕಂಥ ನಾಲ್ಕು ದೇಹಗಳು ಅದರಲ್ಲಿ ಸ್ವರೂಪ ದೇಹ ಒಂದನ್ನು ಬಿಟ್ಟರೆ ಅನಿರುದ್ಧ ದೇಹ ಲಿಂಗ ದೇಹ ಮತ್ತು ಸ್ಥೂಲ ದೇಹ ಮೂರು ದೇಹಗಳು ನಾಶವನ್ನು ಹೊಂದತಕ್ಕಂಥದ್ದು ಪರಮಾತ್ಮ ಸರ್ವಜ್ಞ ಸರ್ವ ಸರ್ವಪ್ರೇರಕ ನಿಯಾಮಕ ಸರ್ವತ್ರ ವ್ಯಾಪ್ತ ಜೀವ ಅಲ್ಪಶಕ್ತಿ ಅಸಾರ್ವಜ್ಞತ್ವ ಅಧೀನತ್ವ ಎಲ್ಲ ರೀತಿಯ ದೋಷಗಳು ಜೀವನಲ್ಲಿದೆ ಆದ್ದರಿಂದ ದೋಷ ದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನೇ ಬೇರೆ ಅವನೇ ಜನಕ ಎಲ್ಲ ದೋಷಗಳಿಂದ ಯುಕ್ತನಾಗಿರ್ತಕ್ಕಂಥ ಜೀವನೇ ಬೇರೆ ಅವನು ಜನ್ಯ ಆದ್ದರಿಂದ ಜನ್ಯ ಜನಕ ಎರಡೂ ಧರ್ಮಗಳು ವಿರುದ್ಧ ಒಂದಕ್ಕೊಂದು ಅದರಿಂದ ಏಕಕಾಲದಲ್ಲಿ ಒಂದೇ ಆಗೋದು ಸರ್ವತಾ ಸಾಧ್ಯ ಇಲ್ಲ ಜೀವ ಬಿಂಬ ಪ್ರತಿಬಿಂಬ ಎರಡೂ ಆದರೂ ಕೂಡ ಏಕಕಾಲದಲ್ಲಿ ಆಗೋದು ಸಾಧ್ಯ ಇಲ್ಲ ಅದೆರಡು ವಿರುದ್ಧ ಧರ್ಮಗಳು ಅದನ್ನೇ ವೈಲಕ್ಷಣ್ಯ ಅಂತ ಹೇಳಿತು ಬಿಂಬ ಮತ್ತು ಪ್ರತಿಬಿಂಬ ಆಗೋದು ಹೇಗೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನ ಮಗನಿಗೆ ತಂದೆ ಆಗ್ತಾನೆ ತನ್ನ ತಂದೆಗೆ ಮಗ ಆಗ್ತಾನೆ ಅದೇ ರೀತಿಯಾಗಿ ಪರಮಾತ್ಮ ಎಲ್ಲರಿಗೂ ಬಿಂಬನೇ ಹೊರತು ಯಾರಿಗೂ ಪ್ರತಿಬಿಂಬ ಆಗೋದಿಲ್ಲ ಆದ್ದರಿಂದ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಅವನು ಕೇವಲ ಬಿಂಬ ಅಂತ ಅಂದರೆ ಯಾವತ್ತೂ ಪ್ರತಿಬಿಂಬ ಸ್ಥಾನವನ್ನು ಆಕ್ರಮಣ ಮಾಡೋದಿಲ್ಲ ಅದೇ ಜೀವ ಹಾಗಲ್ಲ ಸೋತವರಿಗೆ ಸ್ಥಾನೀಯ ತನಗಿಂತ ಅವರರಿಗೆ ಬಿಂಬಸ್ಥಾನೀಯ ಹೀಗೆ ಬಿಂಬ ಪ್ರತಿಬಿಂಬ ಭಾವ ಎರಡು ವಿರುದ್ಧ ಧರ್ಮಗಳಾದರೂ ಜೀವ ಎರಡೂ ಪಾತ್ರಗಳನ್ನು ಮಾಡಿದ್ರು ಏಕಕಾಲದಲ್ಲಿ ಅನ್ನೋದು ಅಲ್ಲ ಆದ್ದರಿಂದ ಬಿಂಬನೇ ಬೇರೆ ಪ್ರತಿಬಿಂಬನೇ ಬೇರೆ ಕನ್ನಡಿಯಲ್ಲಿ ಆ ಪ್ರತಿಬಿಂಬ ಅನ್ನೋದು ಮೂಡತ್ತೆ ಅಂತ ಪ್ರತಿಬಿಂಬ ಅನ್ನೋದು ಹುಟ್ಟದು ಅಂತ ಆದರೆ ಹಂಗಾರೆ ಉಪಾದಾನ ಕಾರಣ ಏನು ಮೂಲ ವಸ್ತು ಇಲ್ಲದೆ ಸೃಷ್ಟಿ ಕಾರ್ಯ ಅನ್ನೋದು ಸಾಧ್ಯ ಇಲ್ಲ ಅಂತ ಶಾಸ್ತ್ರದ ಆಂತರ್ಯ ನಾನಿರುಪಾದಾನ ಸೃಷ್ಟಿ ಸಂಭವ ಹಾಗಾದ್ರೆ ಇಲ್ಲಿ ಉಪಾದಾನ ಕಾರಣ ಯಾವುದು ಮೂಲ ವಸ್ತು ಯಾವುದು ಉಪಾದಾನ ಇಲ್ಲದೆ ಸೃಷ್ಟಿ ಇಲ್ಲ ಅಂತ ಶಾಸ್ತ್ರನೇ ತಿಳಿಸಿದೆಯಲ್ಲ ಹಾಗಾದರೆ ಕನ್ನಡಿ ಉಪಾದಾನ ಕಾರಣನ ಅಂತ ಕೇಳಿದ್ರೆ ಅದಲ್ಲ ಕನ್ನಡಿಯಲ್ಲಿ ಪ್ರತಿಬಿಂಬ ಮೂಡತ್ತೆ ಅಂತ ಹೇಳ್ತೀವಿ ಅದೇ ಕನ್ನಡಿನೇ ಪ್ರತಿಬಿಂಬ ಅಂತ ಹೇಳೋದಿಲ್ಲ ಅಕಸ್ಮಾತ್ ಕನ್ನಡಿ ಉಪಾದಾನ ಆಗಿದ್ದರೆ ಕನ್ನಡಿನೇ ಪ್ರತಿಬಿಂಬ ಅಂತ ಹೇಳಬೇಕಾಗಿತ್ತು ಉದಾಹರಣೆ ಕೊಡಬೇಕು ಅಂತಾದರೆ ಮಣ್ಣೇ ಗಡಿಗೆ ಆಗತ್ತೆ ಬಂಗಾರವೇ ಆಭರಣ ಆಗತ್ತೆ ಮಣ್ಣು ಗಡಿಗೆ ಆಗತ್ತೆ ಅಂದರೆ ಮಣ್ಣೇ ಪರಿವರ್ತನೆ ಹೊಂದಿ ಗಡಿಗೆ ಆಗತ್ತೆ ಬಂಗಾರ ಪರಿವರ್ತನೆಯನ್ನು ಹೊಂದಿ ಆಭರಣ ಆಗತ್ತೆ ಇಲ್ಲೂ ಅದೇ ರೀತಿಯ ಅಂತ ಕೇಳಿದ್ರೆ ಸರ್ವತ ಅಲ್ಲ ಈ ಸೌವ್ಯ ಅಪಸೌವ್ಯ ಇದು ಜನಕ ಭಾವ ಇದ್ದಿದ್ದರಿಂದನೇ ಈ ರೀತಿಯಾಗಿ ಇಲ್ಲ ಅಂದರೆ ಈ ವ್ಯತ್ಯಾಸ ಅನ್ನೋದು ಕಾಣೋದಕ್ಕೆ ಸಾಧ್ಯ ಇರಲಿಲ್ಲ ಜೀವ ಶರೀರದಲ್ಲಿ ಹುಟ್ಟೋದಿಲ್ಲ ಸ್ವರೂಪದಿಂದ ಅವನು ಕೂಡ ಪರಮಾತ್ಮನಂತೆ ಅನಾದಿ ಆಗಿದ್ದರೂ ಕೂಡ ಜಡ ಶರೀರದಿಂದ ಅವನು ಸೃಷ್ಟಿಗೆ ಬರ್ತಾನೆ ಈ ಪ್ರಶ್ನೆ ಬಂದಾಗ ಇನ್ನೊಂದು ಪ್ರಶ್ನೆ ಹುಟ್ಟತ್ತೆ ಏನು ಅಂತ ಕೇಳಿದ್ರೆ ಜಡ ಶರೀರ ಸಂಸಾರ ಅವಸ್ಥೆಯಲ್ಲಿ ಇರುತ್ತೆ ಮೋಕ್ಷದಲ್ಲಿ ಜಡ ಶರೀರ ಇಲ್ಲೋ ಇರೋದಿಲ್ಲ ಆದ್ದರಿಂದ ಆಗ ಅವನ ಮುಕ್ತಾವಸ್ಥೆಯಲ್ಲಿ ಪರಮಾತ್ಮನಿಗೆ ಪ್ರತಿಬಿಂಬ ಹೌದೋ ಅಲ್ವೋ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಜನ್ಯನಾದುದರಿಂದ ಪರಮಾತ್ಮನಿಂದ ಸೃಷ್ಟಿಗೆ ಬಂದಿರೋನು ಜೀವ ಜೀವ ಜಡ ಶರೀರದಿಂದ ಪರಮಾತ್ಮನಿಂದ ಜನ್ಯನಾದವನು ಅಂದರೆ ಪರಮಾತ್ಮನಿಂದ ಹುಟ್ಟಿದವನು ಅಥವಾ ಸೃಷ್ಟಿಗೆ ಬಂದವನು ಪರಮಾತ್ಮ ಜನಕ ಅವನೇ ಸೃಷ್ಟಿಗೆ ತಂದವನು ಹುಟ್ಟಿಸ್ದವನು ಆದ್ದರಿಂದ ಜೀವ ಪರಮಾತ್ಮನಿಗೆ ಎಲ್ಲ ಹಂತದಲ್ಲೂ ಕೂಡ ಅಧೀನನೇ ಹೊರತು ಸ್ವತಂತ್ರ ಅನ್ನೋದು ಅಸೃಜಾವಸ್ಥೆ ಸಂಸಾರಾವಸ್ಥೆ ಮುಕ್ತಾವಸ್ಥೆಯಲ್ಲೂ ಸಾಧ್ಯ ಇಲ್ಲ ಸಂಸಾರದಲ್ಲಿ ಹೀಗೆ ಶರೀರದಿಂದ ಜನ್ಯನಾಗಿ ಅಧೀನನಾಗಿದ್ದರೆ ಮೋಕ್ಷದಲ್ಲಿ ಏನಾರು ಸ್ವತಂತ್ರನಾಗ್ತಾನಾ ಅಂತ ಪ್ರಶ್ನೆ ಬಂದರೆ ಸರ್ವತಾ ಇಲ್ಲ ಅಕಸ್ಮಾತ್ ಹಾಗೇನಾರು ಆಗೋದೇ ಆಗಿದ್ದರೆ ಒಂದು ಪಕ್ಷ ಪರಮಾತ್ಮ ಅವನಿಗೆ ಮೋಕ್ಷವನ್ನೇ ಕೊಡ್ತಿರಲಿಲ್ಲ ಅಹಂ ಬ್ರಹ್ಮಾಸ್ಮಿ ಅಂತ ನಾನೇ ಪರಮಾತ್ಮ ಆಗ್ತೀನಿ ಅಂತ ಅದ್ವೈತಿಗಳು ಹೇಳ್ತಾರಲ್ಲ ಅಕಸ್ಮಾತ್ ಅವ್ರು ಹೇಳುವಂಥ ಅದು ನಿಜ ಆಗಿದ್ದರೆ ಪರಮಾತ್ಮ ಜೀವನದಿಂದ ಸಾಧನೆಯನ್ನು ಮಾಡಿಸಿ ತಾನೇ ಅನಂತ ರೂಪಗಳಿಂದ ನಿಂತು ಅವರಿಗೆ ಮೋಕ್ಷವನ್ನು ಸರ್ವತಾ ಕೊಡ್ತಿರಲಿಲ್ಲ ಆದ್ದರಿಂದ ಏನಾಯಿತು ಜೀವ ಬೇರೆ ಅವನು ಪ್ರತಿಬಿಂಬನೇ ಆಗಿರ್ತಾನೆ ಪರಮಾತ್ಮ ಬಿಂಬನೇ ಆಗಿರ್ತಾನೆ ಇದು ಸಾರ್ವಕಾಲಿಕವಾಗಿರ್ತಕ್ಕಂಥ ಸತ್ಯ ಜೀವ ಸ್ವರೂಪ ಅನಾದಿಯಾಗಿರೋದು ಹೊಸದಾಗಿ ಹುಟ್ಟಿದ್ದಲ್ಲ ಅಂತಾದಮೇಲೆ ಉಪಾದಾನ ಬೇಡ ಸರಿ ಅವನು ಜೀವ ಪರಮಾತ್ಮನ ಪ್ರತಿಬಿಂಬ ಆಗಿದ್ದರಿಂದ ಅವನಿಗೂ ಕೂಡ ಕನ್ನಡಿಯಂತೆ ಒಂದು ಉಪಾಧಿ ಬೇಕಲ್ಲ ಆ ಉಪಾಧಿ ಯಾವುದು ಈಗ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡ್ಕೋತೀವಿ ಆಗ ಪ್ರತಿಬಿಂಬ ಕಾಣಿಸ್ತಾ ಇದೆ ಬಿಂಬಕ್ಕೂ ಪ್ರತಿಬಿಂಬಕ್ಕೂ ಮಧ್ಯೆ ಒಂದು ಉಪಾಧಿ ಅಂತ ಏನು ಹೇಳ್ತೀವಿ ವಸ್ತು ಅದು ಕನ್ನಡಿ ಇಲ್ಲಿ ಜೀವ ಮತ್ತು ಪರಮಾತ್ಮ ಬಿಂಬ ಪ್ರತಿಬಿಂಬ ಭಾವ ಹೇಳಬೇಕು ಅಂತಾದರೆ ಅಲ್ಲಿ ಒಂದು ಉಪಾಧಿ ವಸ್ತು ಅಥವಾ ಸಾಧನ ಬೇಕಲ್ಲ ಅದ್ಯಾವುದು ಅಂತ ಕೇಳಿದ್ರೆ ಜೀವನ ಸ್ವರೂಪ ದೇಹನೇ ಉಪಾಧಿ ಅಂತ ಅಕಸ್ಮಾತ್ ಅದು ಇರಲಿಲ್ಲ ಬಿಂಬ ಪ್ರತಿಬಿಂಬ ಒಂದೇ ಆಗಿದ್ದರೆ ಅಂದರೆ ಭೇದ ಅನ್ನೋದು ಇರ್ ಇರದೇ ಇದ್ದಿದ್ದರೆ ಸರ್ವಶಕ್ತನಾಗಿರ್ತಕ್ಕಂಥ ಪರಮಾತ್ಮನ ಪ್ರತಿಬಿಂಬ ಜೀವ ಅಶಕ್ತನಾಗಿರಬಾರ್ದಾಗಿತ್ತು ಪರಮಾತ್ಮನಲ್ಲಿ ಏನೆಲ್ಲ ಗುಣಧರ್ಮಗಳನ್ನ ನಾವು ಕಾಣ್ತೀವೋ ಆ ಎಲ್ಲ ಗುಣಧರ್ಮಗಳು ಯಥಾವತ್ತಾಗಿ ಪ್ರತಿಬಿಂಬನಲ್ಲಿ ಇರಬೇಕಾಗಿತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳಾಗಲಿ ಅಶಕ್ತತೆ ಅನ್ನೋದಾಗಲಿ ಸರ್ವತ ಇರಬಾರ್ದಾಗಿತ್ತು ಆದರೆ ಜೀವನದಲ್ಲಿ ಆ ದೋಷವನ್ನು ತೋರಿಸಲಿಕ್ಕೆ ಒಂದು ಉಪಾಧಿ ಬೇಕೇ ಬೇಕು ಆ ಉಪಾಧಿ ಯಾವುದು ಅಂತ ಆದರೆ ಸ್ವರೂಪ ದೇಹ ಅಂತರ ಉಪಾಧಿ ಅಂತ ಕರಿತೀವಿ ಬಾಹ್ಯ ಉಪಾಧಿ ಅಲ್ಲ ಹೊರಗೆ ಬಿಂಬ ಪ್ರತಿಬಿಂಬ ಈ ಎರಡನ್ನು ಪ್ರತ್ಯೇಕವಾಗಿ ನೋಡಬೇಕು ಅಂತಾದರೆ ಕನ್ನಡಿ ಏನು ಹೇಳಿದ್ವಿ ಅದನ್ನು ಬಾಹ್ಯ ಉಪಾಧಿ ಅಂತ ಕರಿತೀವಿ ಅಂತರ ಒಂದು ದೃಷ್ಟಾಂತ ಕೊಡಬೇಕು ಅಂತಾದರೆ ಕಾಮನ ಬಿಲ್ಲು ಸೂರ್ಯನ ಕಿರಣ ನೀರಿನ ಕಣಗಳ ಮೂಲಕ ಹಾದು ಹೋದಾಗ ವರ್ಣ ವಿಭಜನೆಯಾಗಿ ಆವಾಗ ಕಾಮನ ಬಿಲ್ಲು ಅಥವಾ ವಿಬ್ ಗಯಾರ್ ಅಂತ ಏನು ಹೇಳ್ತೀವೋ ಅದು ಕಾಣಿಸುತ್ತೆ ಇಲ್ಲಿ ನೀರಿನ ಕಣ ಮಳೆ ಬಿಲ್ಲಿಗೆ ಉಪಾದಾನ ಅಲ್ಲ ಉಪಾದಿಯೂ ಅಲ್ಲ ಕೇವಲ ನಿಮಿತ್ತ ಅಷ್ಟೇ ಯಾಕೆ ಅಂದರೆ ನೀರಿನ ಕಣ ತನ್ನ ಗುಣಧರ್ಮ ಯಾವುದನ್ನು ಮಳೆ ಬಿಲ್ಲಲ್ಲಿ ತೋರಿಸೋದಿಲ್ಲ ಅಂತ ಪ್ರಶ್ನೆ ಬಂದರೆ ಮಳೆ ಬಿಲ್ಲಿಗೆ ಮಳೆ ಬಿಲ್ಲು ತಾನೇ ಉಪಾದಿ ಅಂದರೆ ಬೇರೆ ಉಪಾಧಿ ಇಲ್ಲ ಅಂತ ಅರ್ಥ ಬಾಹ್ಯ ಉಪಾಧಿ ಇಲ್ಲ ಅಂತರ ಉಪಾಧಿ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅದರಿಂದನೇ ಅಲ್ಲಿ ಆ ಮಳೆ ಬೀಲು ಅನ್ನೋದು ಮೂಡೋದು ಅದೇ ರೀತಿಯಾಗಿ ಜೀವ ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳಬೇಕಾದ್ರೆ ಜೀವ ತಾನೇ ಉಪಾಧಿ ಅಂದರೆ ಬೇರೆ ಉಪಾಧಿ ಇಲ್ಲ ಹುಟ್ಟೋದು ಹುಟ್ಟೋದಿಲ್ಲ ಆದ್ದರಿಂದ ಅನಾದಿಯಾಗಿರ್ತಕ್ಕಂಥವನು ಜೀವ ಹೊಸದಾಗಿ ಹುಟ್ಟಿದ್ದಲ್ಲ ಅಂತ ಹೇಳೋದ್ರಿಂದ ಉಪಾದಾನವೂ ಇಲ್ಲ ಸ್ವರೂಪ ದೇಹವೇ ಉಪಾಧಿ ಬಿಂಬನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಇಲ್ಲದೇ ಇರತಕ್ಕಂಥ ದೋಷಗಳು ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನಲ್ಲಿ ನೋಡಬೇಕು ಅಂತ ಆದಾಗ ಜೀವ ಸ್ವರೂಪ ರೂಪವಾಗಿರ್ತಕ್ಕಂಥ ಉಪಾಧಿನೇ ಕಾರಣ ಆದ್ದರಿಂದ ಈ ಮಳೆ ಬಿಲ್ಲು ಅಥವಾ ಕಾಮನ ಬಿಲ್ಲು ಅಂತ ಏನು ಹೇಳ್ತೀವಿ ಅದರಂತೆ ಜೀವ ಉಪಾಧಿ ಇಲ್ಲದ ಪ್ರತಿಬಿಂಬ ಅಂತ ಹೇಳ್ತಾ ಇರೋದು ಉಪಾಧಿನೇ ಇಲ್ಲ ಅಂತ ಅರ್ಥ ಅಲ್ಲ ಸ್ವರೂಪಕ್ಕಿಂತ ಬೇರೆಯಾಗಿರ್ತಕ್ಕಂಥ ಹೊರಗಿನ ಉಪಾಧಿ ಇಲ್ಲ ಬಾಹ್ಯ ಉಪಾಧಿ ಇಲ್ಲ ಅಂತ ಇಷ್ಟು ಅರ್ಥ ಮಾಡ್ಕೋಬೇಕಷ್ಟೆ ಈ ರೀತಿಯಾಗಿ ಬಿಂಬ ಪ್ರತಿಬಿಂಬ ಭಾವವನ್ನು ಅರ್ಥ ಮಾಡ್ಕೋಬೇಕು ಮುಂದಿನ ಪದ್ಯದಲ್ಲೇ ತಿಳಿಸ್ತಾರೆ ಕೇವಲ ಬಿಂಬ ಅಂತಾದರೆ ಪರಮಾತ್ಮನೇ ಮಾತ್ರ ಅಂತ ಬಿಂಬರೇನಿ ಪರಸೋತ್ತಮರು ಪ್ರತಿಬಿಂಬರೇನಿ ಪರ ಸ್ವಾವರರು ಅಂತ ಮುಂದಿನ ಪತಿಗಳು ತಿಳಿಸ್ತಾರೆ ಹಾಗೆ ಈ ತಂದೆ ಮಗ ಇಲ್ಲಿ ಬಿಂಬ ಯಾರು ಅಂತಾದರೆ ತಂದೆ ಅವನೇ ಜನಕ ಮಗ ಜನ್ಯ ಆದ್ದರಿಂದ ಬಿಂಬ ಪ್ರತಿಬಿಂಬ ಭಾವವನ್ನು ಹೇಳೋದು ಅದೇ ಮಗ ತನ್ನ ಮಗನಿಗೆ ಮತ್ತು ತಂದೆ ಅದರಿಂದ ಮತ್ತು ಅವನೇ ಬಿಂಬನೂ ಆಗ್ತಾನೆ ಹೀಗೆ ಬಿಂಬ ಪ್ರತಿಬಿಂಬ ಎರಡೂ ಭಾವಗಳನ್ನು ಅಲ್ಲಿ ಮಗನಿಗೆ ಕೂಡಿಸ್ಲಿಕ್ಕೆ ಬರುತ್ತೆ ತನ್ನ ಮಗನಿಗೆ ತಂದೆ ಆಗ್ತಾನೆ ತನ್ನ ತಂದೆಗೆ ಮಗ ಆಗ್ತಾನೆ ಹೀಗೆ ಅಂತ ಆದ್ದರಿಂದ ಪ್ರತಿಬಿಂಬ ಅನ್ನಮಯ ಗಾನು ಎಂದರಿದು ಪೂಜಿಸಲು ಕೈಕೊಂಬ ಪ್ರತಿಬಿಂಬ ಅನ್ನಮಯಗೆ ಆನು ಅಂದರೆ ನಾನು ಈ ರೀತಿಯಾಗಿ ಪದವಿಭಾಗ ಮಾಡಿಕೊಂಡ್ರೆ ಅರ್ಥ ಸರಿಯಾಗತ್ತೆ ಅನ್ನಮಯನಾಗಿರ್ತಕ್ಕಂಥ ಅನಿರುದ್ಧ ರೂಪಿ ಪರಮಾತ್ಮನ ಅವನಿಗೆ ನಾನು ಆನು ಅಂದರೆ ನಾನು ಅಂತ ಪ್ರತಿಬಿಂಬ ಅಂತ ಅರ್ಥ ಮೋಕ್ಷದಲ್ಲಿ ಸ್ವರೂಪ ದೇಹನೇ ಉಪಾಧಿ ಮಾತ್ರ ಇದ್ದರೂ ಸಂಸಾರದಲ್ಲಿ ಅನ್ನಮಯವಾಗಿರ್ತಕ್ಕಂಥ ಜಡ ಶರೀರವೂ ಕೂಡ ನನಗೆ ಉಪಾಧಿಯಾಗಿದೆ ಆದ್ದರಿಂದ ಶರೀರಕ್ಕೆ ಸಂಬಂಧಪಟ್ಟ ಎಲ್ಲ ದೋಷಗಳು ಕೂಡ ನನ್ನಲ್ಲಿ ಕಾಣುತ್ತೆ ಅನ್ನಮಯನಾಗಿರ್ತಕ್ಕಂಥ ಪರಮಾತ್ಮ ಆ ಶರೀರದಿಂದ ನನ್ನನ್ನು ಜೀವ ಮಾಡಲಿ ಜೀವನ ನಡೆಸಲಿಕ್ಕೆ ಏನು ಬೇಕೋ ಆ ರೀತಿಯಾಗಿ ಅನುಗ್ರಹವನ್ನು ಮಾಡ್ತಾನೆ ಆದ್ದರಿಂದ ಆ ಅನಿರುದ್ಧ ರೂಪಿ ಪರಮಾತ್ಮ ಅನ್ನಮಯ ಅಂತ ಏನಿದೆ ಅವನೇ ನನಗೆ ನನ್ನ ಅಸ್ತಿತ್ವಕ್ಕೆ ಆಧಾರ ಸ್ವರೂಪನಾಗಿರ್ತಕ್ಕಂಥವನು ಅವನೇ ಎನ್ನ ಬಿಂಬ ನಾನು ಅವನಿಗೆ ಪ್ರತಿಬಿಂಬ जीवोपाधिर्द्विविधा ಪ್ರೋಕ್ತ ಸ್ವರೂಪ ಬಾಹ್ಯಮೇವ ಚ ಬಾಹ್ಯೋಪಾಧಿರಯಂ ಯಾತಿ ಮುಕ್ತಾವಂತ್ಯಸ್ಯ ತುಸ್ಥಿತಿ ಅಂತ ಈ ರೀತಿಯಾಗಿ ಯಾರು ಅರ್ಥ ಮಾಡ್ಕೊತ ಅರ್ಥ ಮಾಡಿಕೊಂಡು ಕೇವಲ ಬಿಂಬ ಅಂತ ಆದರೆ ಪರಮಾತ್ಮನೇ ಸಾರ್ವಕಾಲಿಕ ಬಿಂಬ ಎಲ್ಲರಿಗೂ ಬಿಂಬಸ್ಥಾನೀಯನು ಅರ್ಥ ಮಾಡಿಕೊಂಡು ಅರಿದು ಪೂಜಿಸಲು ಕೈಕೊಂಬ ಭಗವಂತ ಈ ಬಿಂಬರೂಪಿ ಪರಮಾತ್ಮನನ್ನು ಯಾರು ಅರ್ಥ ಮಾಡ್ಕೊಂಡು ಉಪಾಸನೆ ಮಾಡ್ತಾರೋ ಅದನ್ನು ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಪ್ರತಿಬಿಂಬ ಚೆನ್ನಾಗಿ ಮೂಡಬೇಕು ಅಂತಾದರೆ ಬಿಂಬಕ್ಕೆ ಅಲಂಕಾರ ಮಾಡಬೇಕು ಇದು ನಮಗೆ ಅನುಭವಕ್ಕೆ ಬಂದಿರುವಂಥ ವಿಷಯ ನಾವು ನಮ್ಮ ಮುಖ ಚೆನ್ನಾಗಿ ಕಾಣಬೇಕು ಅಂತಾದರೆ ಪ್ರತಿಬಿಂಬಕ್ಕೆ ಅಲಂಕಾರ ಮಾಡ್ತೀವ ಇಲ್ಲ ಕನ್ನಡಿಯಲ್ಲಿ ಅಲಂಕಾರ ನಮ್ಮ ಮುಖ ಕಾಣ್ತಾ ಇದ್ದಿಲ್ಲ ಕನ್ನಡಿಗೆ ಅಲಂಕಾರ ಮಾಡ್ತೀವ ಇಲ್ಲ ಬಿಂಬಕ್ಕೆ ಅಲಂಕಾರ ಮಾಡಿಕೊಂಡ್ರೆ ಪ್ರತಿಬಿಂಬ ಸುಂದರವಾಗಿ ಕಾಣುತ್ತೆ ಅಂತ ಲೋಕದಲ್ಲಿ ಹೇಗೆ ನೋಡ್ತೀವೋ ಅದೇ ರೀತಿಯಾಗಿ ಜೀವ ತನ್ನ ಸ್ವರೂಪಾನಂದವನ್ನು ಅಭಿವ್ಯಕ್ತಿ ಮಾಡ್ಕೋಬೇಕು ಅಂತಾದರೆ ಪರಮಾತ್ಮನನ್ನು ವಿಶೇಷವಾಗಿ ಬಿಂಬ ಅಂಥೇಳಿ ಈ ರೀತಿಯಾಗಿ ಬಿಂಬೋಪಾಸನೆಯನ್ನು ಅವಶ್ಯವಾಗಿ ಮಾಡಲೇಬೇಕು ಬಿಂಬ ನಾಶ ಅಥವಾ ಪ್ರತಿಬಿಂಬ ನಾಶ ಪ್ರತಿಬಿಂಬ ನಾಶ ಯಾವಾಗ ಅಂದರೆ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ನೋಡ್ಕೋತೀವಿ ಕನ್ನಡಿ ಒಡೆದು ಹೋದರೆ ಪ್ರತಿಬಿಂಬ ನಾಶ ಯಾಕಂದರೆ ಕನ್ನಡಿ ಇರಲ್ಲ ಅದರಿಂದ ಪ್ರತಿಬಿಂಬ ಮೂಡೋದು ಸಾಧ್ಯ ಇಲ್ಲ ಇದು ಒಂದು ರೀತಿಯಾಗಿ ಅಥವಾ ಬಿಂಬಕ್ಕೂ ಪ್ರತಿಬಿಂಬಕ್ಕೂ ಸಾಮೀಪ್ಯ ತಪ್ಪಿದಾಗ ಕನ್ನಡಿ ಕನ್ನಡಿಯೆಲ್ಲೋ ದೂರ ಇರುತ್ತೆ ಬಿಂಬನಾಗಿರುವ ಜೀವ ಇಲ್ಲೆಲ್ಲೋ ಇರ್ತಾನೆ ಆಗೂ ಪ್ರತಿಬಿಂಬ ಮೂಡೋದು ಸಾಧ್ಯ ಇಲ್ಲ ಆಗಲೂ ಕೂಡ ಪ್ರತಿಬಿಂಬ ನಾಶ ಯಾಕಂದರೆ ಕಾಣಿಸಲ್ಲ ಅಂತ ಈ ರೀತಿಯಾಗಿ ಇದು ಎರಡನೇದು ಮೂರನೇದು ಬಿಂಬ ನಾಶ ಆದಾಗ ಬಿಂಬನಾಗಿರ್ತಕ್ಕಂಥ ಜೀವ ಹೊಂದಿದರೆ ಅಂದರೆ ಸ್ಥೂಲ ದೇಹವನ್ನು ತ್ಯಾಗ ಮಾಡಿ ಸ್ಥೂಲ ದೇಹದ ಪ್ರತಿಬಿಂಬ ಕರಡಿಲಿ ನೋಡಿದ್ದಲ್ಲ ಆ ಸ್ಥೂಲ ದೇಹದ ನಾಶ ಆದಾಗ ಅವನ ಪ್ರತಿಬಿಂಬ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟಂತೆ ಇರೋದಿಲ್ಲ ಆದರೆ ಇಲ್ಲಿ ಜೀವ ಮತ್ತು ಪರಮಾತ್ಮ ಇವರಿಬ್ಬರ ಮಧ್ಯೆ ನಿತ್ಯಾಭಿಯೋಗಿಗಳು ಅದರಿಂದ ಸಾಮೀಪ್ಯ ಅನ್ನೋದು ನಿತ್ಯ ಅಸೃಜಾವಸ್ಥೆಯಲ್ಲೂ ಜೀವನ ಜೊತೆಗೆ ಪರಮಾತ್ಮ ಇರ್ತಾನೆ ಸಂಸಾರ ಅವಸ್ಥೆಯಲ್ಲಿ ಎಲ್ಲ ತತ್ವಾಭಿಮಾನಿ ದೇವತೆಗಳು ವಾಯುದೇವರು ಪರಮಾತ್ಮ ಮತ್ತೆಲ್ಲರೂ ಜೊತೆಗೆ ಇರ್ತಾರೆ ಅದೇ ರೀತಿಯಾಗಿ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟ ತಂದೆ ತಾಯಿ ಬಂಧು ಬಳಗ ಇಷ್ಟ ಮಿತ್ರರು ಎಲ್ಲರೂ ಜೊತೆಯಲ್ಲೇ ಇರ್ತಾರೆ ಅದೇ ಮತ್ತೆ ಮೋಕ್ಷಾವಸ್ಥೆಗೆ ಹೋದಾಗ ಯಾವ ತತ್ವಾಭಿಮಾನಿ ದೇವತೆಗಳ ಸಂಪರ್ಕವೂ ಇರೋದಿಲ್ಲ ಮತ್ತು ಜೀವ ಮತ್ತು ಪರಮಾತ್ಮನೇ ಜೊತೆಗೆ ಇರ್ತಾರೆ ಅದರಿಂದ ನಿತ್ಯಾಭಿಯೋಗಿಗಳು ಅಂತ ಅದೇ ರೀತಿಯಾಗಿ ಜೀವನ ಸ್ವರೂಪ ದೇಹವೇ ಇಲ್ಲಿ ಉಪಾಧಿ ಆದ್ದರಿಂದ ಜೀವ ಮತ್ತು ಪರಮಾತ್ಮಲ್ಲಿ ಬಿಂಬ ಪ್ರತಿಬಿಂಬ ಭಾವ ಅನ್ನೋದು ತಾತ್ಕಾಲಿಕ ಅಲ್ಲ ಶಾಶ್ವತ ನಿತ್ಯವಾಗಿರುವಂಥದ್ದು ಸತ್ಯವಾಗಿರತಕ್ಕಂಥದ್ದು ಈ ರೀತಿಯಾಗಿ ಅರಿದು ಪೂಜಿಸಲು ಕೈಕೊಂಬ ಈ ರೀತಿಯಾಗಿ ಯಾರು ಉಪಾಸನೆಯನ್ನು ಗುರುಗಳ ಮೂಲಕ ಜ್ಞಾನವನ್ನು ನಿರ್ದಿಷ್ಟ ಜ್ಞಾನವನ್ನು ನಿಶ್ಚಯ ಜ್ಞಾನವನ್ನು ಪಡ್ಕೊಂಡು ಉಪಾಸನೆ ಮಾಡ್ತಾರೋ ಅಂತಹವರ ಪೂಜೆಯನ್ನು ಸ್ವೀಕಾರ ಮಾಡಿ ಪರಮಾತ್ಮ ಪರಮಾನುಗ್ರಹವನ್ನು ಮಾಡ್ತಾನೆ ಅಂತ ಇಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು